ಸುದೇಶ್ನೆ ಹೇಳಿದ್ಲು ಅವಳು ಗಂಧರ್ವ ಪತ್ನಿ ಮನುಷ್ಯರಿಗೆ ಇಟ್ಕೊಳ್ಳಲ್ಲ ಶುಭಾಚಾರಿಯಾಗಿದ್ದಾಳೆ ಈ ಹತ್ತು ತಿಂಗಳಲ್ಲಿ ಅವಳು ಏನು ಆಚಾರ ವ್ಯತ್ಯಾಸವನ್ನು ನಾನು ಕಂಡಿಲ್ಲ ಇನ್ನೊಬ್ಬ ಪುರುಷನನ್ನು ಅವಳು ಯಾವತ್ತೂ ಕಣ್ಣು ಬಿಟ್ಟು ನೋಡಿಲ್ಲ ಆದ್ದರಿಂದ ನಾನು ಅವಳನ್ನು ಮಾತಾಡಿಸೋದಕ್ಕೂ ಭಯವಾಗುತ್ತೆ ಒಂದು ಕೆಲಸ ಮಾಡೋಣ ನೀನಾಗಿಯೇ ಮಾತನಾಡಿಸು ಅವಳನ್ನು ಅವಳಾಗಿ ಒಡಂಬಟ್ರೆ ನಿನ್ನ ಇಷ್ಟ ಆಯಿತು ಅಂತ ತಿಳ್ಕೊ ನಾನಾಗಿ ಹೇಳೋದಿಲ್ಲ ಅಂದ್ಬಿಟ್ಲು ಸತಸ್ಸು ದೇಷ್ಣಾಮನುಮಂತ್ರಕೀಚಕಃ ತತಃ ಸಮಭ್ಯೇತ್ಯನರಾಧಿಪಾತ್ಮಜಾಂ ಉವಾಚ ಕೃಷ್ಣಾಂ ಅಭಿಸಾಂತ್ವಯಂಸ್ತದಾ ಮೃಗೇಂದ್ರ ಕನ್ಯಾಮಿವ ಒಂದು ಸಿಂಹಿಣಿಯನ್ನು ನರಿಯು ಮಾತಾಡಿಸುವಂತೆ ಒಂದು ದಿವಸ ಅವಳನ್ನು ಅರಮನೆಯಲ್ಲಿ ಅಡ್ಡ ಹಾಕಿ ಕಾತ್ವಂ ಕಸ್ಯಾಸಿ ಕಲ್ಯಾಣಿ ಕುತೋ ವಾತ್ವಂ ವರಾನನೆ ಪ್ರಾಪ್ತಾ ನಗರಂ ತತ್ವ ಶೋಭನೆ ರೂಪಮಗ್ರಂ ತಥಾ ಕಾಂತಿ ಸೌಕುಮಾರ್ಯಂ ಅನುತ್ತಮಂ ಅವಳೆದರಿಗೆ ಅವಳನ್ನು ವರ್ಣಿಸ್ತಾನೆ ಇದು ಕಾಮಕ್ಕೆ ನಾಚಿಕೆ ಇಲ್ಲ ಅಂತಾರೆ ಹಳೆಯ ಕಾಲದ ಮಾತು ಇವತ್ತಿಗೂ ಅನ್ವಯದಲ್ಲಿದೆ ಮರ್ಯಾದೆ ಕೆಟ್ಟ ಮನುಷ್ಯನ ಬಾಯಲ್ಲಿ ಏನೇನು ಮಾತು ಬರಬಾರದು ಯಾರ್ಯಾರನ್ನ ಯಾವ ಯಾವ ರೀತಿಯಲ್ಲಿ ಮಾತನಾಡಿಸಬಾರದು ಹಾಗೆಲ್ಲ ಮಾತನಾಡಿಸ್ತಾನೆ ಕಾಡಲ್ಲಿ ಬೆಳೆದಿಂಗಳು ವ್ಯರ್ಥವಾಗಿ ಹೋದಂತೆ ನಿನ್ನ ರೂಪ ಇಲ್ಲಿ ಸುಮ್ಮನೆ ಯಾವುದಕ್ಕೂ ಉಪಯೋಗವಿಲ್ಲದ ಇದೆ ವಾಕ್ಯಂತೆ ಚಾರು ಸರ್ವಾಂಗಿ ಪರಪುಷ್ಟ ಋತೋಪಮಂ ನಿನ್ನ ಧ್ವನಿ ಕೇಳಿದರೆ ಕೋಗಿಲೆ ಧ್ವನಿ ನೇತ್ರೇಸು ವಿಪುಲೇ ಸುಭ್ರೂ ಪದ್ಮಪತ್ರ ನಿಭೇ ಶುಭೆ ನಿನ್ನ ಕಣ್ಣು ಹೀಗಿದೆ ನಿನ್ನ ಹುಬ್ಬು ಹೀಗಿದೆ ನಿನ್ನ ಮೈ ಕಾಂತಿ ಹೀಗಿದೆ ಏವಂ ರೂಪಾಮಯಾನಾರಿ ಕಾಚಿಧನ್ಯಾ ಮಹೀತರೆ ನ ದೃಷ್ಟಪೂರ್ವ ಸುಶ್ರೋಣಿ ಅದೃಶಾಂ ನಾಭಿಮಂದಿತೆ ಇದುವರೆಗೆ ನಾನು ನೋಡಿಯೇ ಇಲ್ಲ ಅಂಥ ಸ್ತ್ರೀಯನ್ನು ಲಕ್ಷ್ಮೀ ಪದ್ಮಾಲಯ ಕಾತಂ ನೀನೆ ಲಕ್ಷ್ಮೀದೇವಿಯೇ ಅಥ ಭೂತಿ ಸುಮಧ್ಯಮೆ ಹ್ರೀಹಿ ಶ್ರೀಹಿ ಕೀರ್ತಿ ಕಾಂತಿ ಯಾರು ನೀನು ಕೃಷ್ಣೇ ಜಗತಿ ಕೋನೇಹ ಕಾಮಸ್ಯ ವಶಕೋ ಭವೇತಿ ತನ್ನನ್ನು ತಾನೇ ಸಮರ್ಥಿಸಿಕೊಳ್ತಾನೆ ಲೋಕದಲ್ಲಿ ಕಾಮ ವಶ ಆಗದೇ ಇರೋ ಮನುಷ್ಯ ಯಾರು ಅಂತ ಈ ನಾಚಿಕೆಟ್ಟು ಮನುಷ್ಯರು ಮಾತಾಡೋದೇ ಹೇಗೆ ನಾನೇ ಅಂತ ತಪ್ಪು ಮಾಡಿದ್ದೇನೆ ಯಾರು ಮಾಡಿದೇ ನಾನೇನು ಮಾಡಿದ್ದೇನೆ ಮನುಷ್ಯ ಸಹ ಮಾಡಿದ್ದೇನೆ ಅಂತ ಹೀಗೆಲ್ಲ ಬೇಕು ಬೇಕಾದಷ್ಟು ಮಾತುಗಳನ್ನು ಆಡ್ತಾನೆ ಅಸಭ್ಯವಾದ ಮಾತುಗಳು ಆಮೇಲೊಂದು ಶರಣಾಗತಿ ಬೇರೆ ಮಾಡ್ತಾನೆ ಮಮ ಮಮಯೇ ಪುರಾತನಾ ಭವಂತು ದಾಸಿಯ ತವ ಚಾರು ಹಾಸಿನಿ ರಾವಣ ರಾಮಾಯಣದಲ್ಲಿ ಹೇಳಿದ ಹಾಗೆ ಕಾಮಾವಸ್ಥೆ ಬಂದವನು ಹೇಳುವ ಜೀವನದಲ್ಲಿ ನಡೆಯದೇ ಇರುವಂಥ ಮಾತುಗಳು ಇಲ್ಲಿವರೆಗೆ ನಾ ಕೈ ಹಿಡಿದ ಹೆಂಡತಿಯರನ್ನೆಲ್ಲ ಬಿಟ್ಟುಬಿಡ್ತೇನೆ ನನ್ನ ಬಿಟ್ಟು ಹೋಗದೇವರು ನಿನಗೆ ದಾಸಿಯರನ್ನಾಗಿ ಮಾಡ್ತೇನೆ ಅಹಂಚತೆ ಸುಂದರಿ ದಾಸವತ್ಸಿತ ನಾನು ನಿನಗೆ ದಾಸನಾಗ್ತೇನೆ ಸದಾ ಭವಿಷ್ಯ ವಶಗೋವರ ನೀ ಹೇಳ್ದಾಗ ಕೇಳ್ತೇನೆ ಬಿಟ್ಟ ಇದೊಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ ಚೆನ್ನಾಗಿತ್ತು ಒಂದು ಕಾಮಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಸ್ತ್ರೀಯಲ್ಲಿಯೂ ಕಾಮಿಗಳು ಹೇಳುವ ಮಾತು ಇದೆ ಇದು ಸೇಮ್ ಡೈಲಾಗ್ ಎಲ್ಲಿ ನೋಡಿ ನಿನ್ನ ಬಿಟ್ರಿಲ್ಲ ಅನ್ನೋದು ನೀವು ವಶವಾದ ರಾಜ್ಯ ಕೊಡ್ತೇನೆ ಹೋಗ ಕೊಡ್ತೇನೆ ಐಶ್ವರ್ಯ ಕೊಡ್ತೇನೆ ಅದಕ್ಕೆ ದ್ರೌಪದಿ ತಗ್ಗಿಸಿದ ತಲೆಯನ್ನು ಮೇಲಕ್ಕೆ ಎತ್ತದೆಯೇ ಕೆಲವು ನೀತಿಯ ಮಾತುಗಳನ್ನು ಆಡ್ತಾಳೆ ಅಪ್ರಾರ್ಥನೀಯಾಮಿಹ ಮಾಂ ಸೂತಪುತ್ರ ಅಭಿಮನ್ಯಸೇ ಇವನು ಸೂತಪುತ್ರ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷರಲ್ಲಿ ಉಂಟಾದಂಥ ಒಂದು ಸಂತಾನ ಅಪ್ರಾರ್ಥನೀಯಾಂ ನನಗೆ ಈ ಮಾತನ್ನೇ ಆಡಬಾರ್ದು ನಿಹೀನವರ್ಣಾಂ ಸೈರಂಧ್ರೀಂ ಬೀಭತ್ಸಾಂ ಕೇಶಕಾರಿಣೀಂ ತನ್ನ ವರ್ಣವನ್ನು ಬಿಟ್ಟುಕೊಡದೆ ನಿಮಗೆ ನನಗೆ ಸಂಬಂಧ ಸರಿಯಿಲ್ಲ ಸ್ವೇಷುಧಾರೇಶು ಮೇಧಾವಿ ಕುರುತೆ ಯತ್ನ ಉತ್ತಮಂ ಬುದ್ಧಿವಂತನಾದವನು ಈ ಕಾಮಾವಸ್ಥೆ ಏನಿದ್ರು ಪತ್ನಿಯಲ್ಲಿ ತೋರಿಸಬೇಕು ತನ್ನ ಪತ್ನಿಯಲ್ಲಿ ನಿರತನಾಗಿರಬೇಕು ಸ್ವಧಾರ ನಿರತೋ ಹ್ಯಾಶುಧರೋ ಭದ್ರಾಣಿ ಪಶ್ಯತಿ ಲೋಕ ಚೆನ್ನಾಗಿರಬೇಕು ಅಂದರೆ ಪತ್ನಿಯಲ್ಲಿ ತೃಪ್ತನಾಗಿರಬೇಕು ಸ್ವಜಾತಿ ದಾರ ಮರ್ತ್ಯಸ್ಯ ಎಲ್ಲ ಹಳೆ ಕಾಲ ನಿಯಮ ಅಂದ್ಬಿಡ್ತಾರೆ ದಯಿತ ಪ್ರಾಣಿನಾಂ ದಾರಾಹ ಧರ್ಮಂ ಸಮನುಚಿಂತೆಯ ಹೆಂಡತಿ ಎಂಬುವಳು ಗಂಡನಿಗೆ ಪ್ರಿಯವಾಗಿರಬೇಕು ರಕ್ಷಣೀಯಗಳು ನನ್ನ ಗಂಡಂದರು ಹಾಗೆ ಇದ್ದಾರೆ ನನ್ನಲ್ಲಿ ಪ್ರೀತಿಯಿಂದ ಆದ್ದರಿಂದ ಸುಮ್ಮನೆ ಹೋಗಿಬಿಡು ಆಯಶಃ ಪ್ರಾಪ್ನೆಯಾದ ಘೋರಂ ಮಿಥ್ಯಾಭಿಗೃದ್ಧೋ ಹಿ ನರಹ ಪಾಪಾತ್ಮ ಮೋಹಮಾಸ್ಥಿತ ಅಭಿಗೃದ್ಧ ತನಗೆ ಸಂಬಂಧಪಡದೇ ಇದ್ದದನ್ನು ಬಲಾತ್ಕಾರವಾಗಿ ಅವನಾದರೂ ಆಶೆ ಮಾಡಿ ಕೈ ಹಾಕಿದರೆ ಅವನಿಗೆ ಯಶಸ್ಸು ಬರೋದಿಲ್ಲ ಪ್ರಾಣವೂ ಹೋಗುತ್ತೆ ಮರ್ಯಾದೆ ಹೋಗುತ್ತೆ ಲೋಕ ಮಾರಿ ಹಾಕುತ್ತೆ ಲೋಕ ಇರೋ ತನಕ ಅವನಿಗೆ ಅಪಕೀರ್ತಿ ಉಂಟಾಗತ್ತಾದ್ದರಿಂದ ಇದೆಲ್ಲ ನೀನು ಸುಮ್ಮನೆ ಹೋಗ್ಬಿಡು ಅಂತ ಹೇಳಿದ್ದು ಅವನು ಬೀಳಲಿಲ್ಲ ಇದೆಲ್ಲ ಅವನಿಗೂ ಗೊತ್ತಿರಲಿಲ್ಲವೇ ಜಾನನ್ನಪಿ ಸುದುರ್ಬುದ್ಧಿ ಲೋಕದಲ್ಲಿ ಜನರ ಸ್ವಾಭಾವಿಕ ಕನ್ನಡಿ ಹಿಡಿತಾರೆ ಕಾಮಾವಸ್ಥೆಗೆ ತಲುಪಿದ ಮನುಷ್ಯ ತಪ್ಪು ಅಂತ ಗೊತ್ತಿದ್ದರೂ ಮಾಡ್ತಾನೆ ಗೊತ್ತಿಲ್ಲದೆ ಮಾಡಿ ತಪ್ಪನ್ನು ಕ್ಷಮಿಸಬಹುದು ಇವಳೆಷ್ಟು ದೋಷಗಳನ್ನು ಹೇಳಿದರು ಇಲ್ಲ ನನಗೆ ಇನ್ನೇನು ಬೇಕು ನಾನು ಪ್ರಾಣ ಬಿಟ್ಟುಬಿಡ್ತೇನೆ ಹೆದರಿಸ್ತಾನೆ ಮೊದಲು ಆಮೇಲೆ ಮುಂದಕ್ಕೆ ಆಶೆಯನ್ನು ತೋರಿಸಿದ್ದಲ್ಲದೆ ನೀನು ನಾನಿಲ್ಲದೆ ಈ ಮನೆಯಲ್ಲಿ ಹೇಗೆ ಬದುಕ್ತೀಯ ನೋಡೋಣ ಎಂಬುದಾಗಿ ಭಯಪಡಿಸ್ತಾನೆ ಅದಕ್ಕೆ ಸೈರಂದು ಹೇಳ್ತಾಳೆ ಮಾಸೂತ ಪುತ್ರ ಮುಖ್ಯಸ್ವ ಮಾಧ್ಯ ಅಧ್ಯಕ್ಷಸ್ವ ಜೀವಿತಂ ಮೋಹಗಳು ಬೇಡ ಪ್ರಾಣ ಬಿಡಬೇಡ ಜಾನೀಹಿ ಪಂಚವಿರ್ಘೋರೈ ನಿತ್ಯಂ ಮಾಮ ವಿರಕ್ಷಿತಾಂ ಐದು ಜನ ಘೋರವಾದಂಥ ಗಂಧರ್ವರು ನನ್ನನ್ನು ಕಾಪಾಡ್ತಾ ಇದ್ದಾರೆ ನ ಚಾಪ್ಯಹಂತ್ವಯ ಲಭ್ಯ ಗಂಧರ್ವ ಪತಯೋ ಮಮ ತೇ ತ್ವಾಂ ನಿಹನ್ಯು ಕುಪಿತಾ ಸಾಧ್ವಲಂ ಮಾಂ ವ್ಯನೀನಶಃ ಅವ್ರ ಕೋಪ ಬಂದರೆ ನಿನ್ನ ಪ್ರಾಣ ಹೋಗಿಬಿಡುತ್ತೆ ಅಥ ನಿಶ್ಚೇತನೋಪಾಲ ಕೂಲಸ್ಥ ಕೂಲಮುತ್ತರಂ ತರ್ತು ಬುದ್ಧಿ ಇಲ್ಲದೆ ಎದ್ದು ಹುಡುಗ ರಭಸದಲ್ಲಿ ಹರಿಯೋ ನದಿಯನ್ನು ದಾಟಿ ಆ ಕಡೆ ಹೋಗಿ ಸೇರ್ತೇನೆ ಅಂತ ಭ್ರಮೆ ಮಾಡುವಂತೆ ಮಂದ ಆತ್ಮ ಅತತ ಆತ್ಮ ಕರ್ತುಮಿಚ್ಛಸಿ ಈ ಭೂಮಿಯಲ್ಲಿ ಹೊಕ್ಕರು ಪಾತಾಳಕ್ಕೆ ಹೋದರು ಸಮುದ್ರ ಪಾರಂ ಪ್ರಧಾವಸಿ ಎಲ್ಲಿ ಹೋದರೂ ನನ್ನ ಗಂಡನ ಹೆಣ್ಣನ್ನು ಹುಡುಕಿ ಕೊಂದು ಬಿಡ್ತಾರೆ ಇಲ್ಲಿ ಚಂಪು ಭಾರತದಲ್ಲಿ ಒಂದು ಆಶ್ಚರ್ಯಕರವಾದ ಶ್ಲೋಕ ಅಂತಃಪುರೇಶು ವಿಹರನ್ನೇ ಅಯಿಕೀಚಕತ್ವಂ ಸೈರಂಧ್ರಯೇ ಸ್ಪೃಹಯಸೀವ ವಿಗರ್ಹ್ಯಮೇತತೆ ರಮ್ಯೇಶು ಕಲ್ಪಕುಸುಮೇಶು ಭೋ ರಜ್ಜೇತ ಕಿಂ ಪಿತೃವನದ್ರುಮಗುಚ್ಛಿಕಾಯಾಮ್ ಅಂತಃಪುರೇಶು ವಿಹರನ್ನೇ ಒಂದು ದುಂಬಿ ಅಂತಃಪುರದಲ್ಲಿ ಓಡಾಡ್ತಾ ಅಲ್ಲಿ ಸ್ತ್ರೀಯರು ಮುಡಿದಿರ್ತಕ್ಕ ಮಲ್ಲಿಗೆ ಮಾಲಿಕೆಯಲ್ಲಿ ಇರ್ತಕ್ಕಂಥ ಜೇನನ್ನು ಅದು ರುಚಿ ನೋಡುವುದು ಬಿಟ್ಟು ಕಲ್ಪ ಕುಸುಮೇಶು ಕಲ್ಪವೃಕ್ಷಗಳು ಅಂತ ಇರ್ತವೆ ತೋಟದಲ್ಲಿ ಅಲ್ಲಿರೋ ಹೂವುಗಳ ರುಚಿ ನೋಡೋದು ಬಿಟ್ಟು ರಜ್ಜೇತ ಕಿಂ ಪಿತೃವನ ದ್ರಮ ಗುಚ್ಛಿಕಾಯಾಮ್ ಪಿತೃವನ ಅಂತ ಸ್ಮಶಾನ ಸ್ಮಶಾನದಲ್ಲಿ ಬೆಳೆಯುವ ಹೂವನ್ನು ಆಸೆಪಟ್ಟು ಅದರಲ್ಲಿ ಮಕರಂದ ಇದೆ ಅಂತ ಹೋಗಿ ಸಾಯುವಂತೆ ನಿನ್ನ ಪತ್ನಿಯವರು ಬೇಕಾದಷ್ಟು ಜನ ಇರೋದು ಬಿಟ್ಟರು ನನ್ನನ್ನು ಯಾತಕ್ಕೆ ಹೋಗಿ ಕಾಣಿಸ್ತೀಯ ಅಂತ ದ್ರೌಪದಿಯ ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾಳೆ ಆಮೇಲೆ ಬಲಾತ್ಕಾರವಾಗಿ ಬಿಡಿಸ್ಕೊಂಡು ಬಂದು ಬಿಡ್ತಾಳೆ ಇದು ಸುದೇಶ್ನೇ ಅರಮನೆಯಲ್ಲಿ ನಡೆದದ್ದು ಆ ಸಂವಾದದ ಒಂದು ಭಾಗ ಇದು ಅದಾದ ಮೇಲೆ ಪ್ರತ್ಯಾಖ್ಯಾತೋ ರಾಜಪುತ್ರ ಸುದೇಶ್ನ ಕೀಚಕೋಬ್ರವೀತೆ ಸೋದರಿ ಹತ್ರ ಬಂದ ನೋಡು ನಾನು ಎಷ್ಟು ಹೇಳಿದ್ರು ಕೇಳ್ತಾ ಅವಳು ಅಮರ್ಯಾದೇನ ಕಾಮೇನ ಘೋರೇಣ ಅಭಿವರೆ ಮರ್ಯಾದೆ ಕೆಟ್ಟ ಕಾಮನಿಂದ ಪ್ರಚೋದಿತನಾಗಿ ತನ್ನ ಸೋದರಿಗೆ ಹೇಳ್ತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ನಾನೇನು ಬಲಾತ್ಕಾರ ಮಾಡಿ ಅವಳನ್ನು ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅವಳಾಗಿ ಇಷ್ಟಪಡ್ತಾ ಇಲ್ಲ ಏನೇ ಕೆಟ್ಟ ಮಾತುಗಳನ್ನಾಡ್ತಾಳೆ ಅದಕ್ಕೆ ನೀನೇ ಸ್ವಲ್ಪ ಬಸಲಾವಣೆ ಮಾಡಿ ಏನಾದರೂ ಮಾಡಿ ಉಪಾಯ ಮಾಡಿ ನನ್ನಲ್ಲಿ ಕಳಿಸು ಅವಳು ಒಡಂಬಡುವಂತೆ ಮಾಡು ಅಂತ ಹೇಳಿದಾಗಿ ತಸ್ಯ ಸ ಬಹುಶಷ್ಟುತ್ವ ವಾಚಂ ವಿಲಪತಸ್ತತ ವಾಚಂ ವಿಲಪತಃ ವಿಲಾಪ ಮಾಡ್ತಾನಂತ ಹೇಳಿದ್ದೇ ಹೇಳಿ ಪ್ರಲಾಪ ಮಾಡಿ ವಿಲಾಪ ಮಾಡಿ ಅಯ್ಯೋ ಸತ್ತು ಹೋಗ್ಬಿಡ್ತೇನೆ ನೋಡಿ ನಿನ್ನೆದ್ರಿಗೆ ಅಂತ ತಂಗಿಯನ್ನು ಹೆದರಿಸಲಾಗಿ ವಿರಾಟ ಮಹಿಷಿ ದೇವಿ ಕೃಪಾಂ ಚಕ್ರೆ ಮನಸ್ವಿನಿ ಸೋದರನ್ನು ನೋಡಿ ಅಯ್ಯೋ ಅನ್ನೋ ಭಾವ ಉಂಟಾಯಿತಂತೆ ಅವಳಿಗೆ ಆಯಿತು ಇನ್ನೊಂದು ಸಲ ಪ್ರಯಾಣ ಮಾಡ್ತೇನೆ ಶರಣಾಗತೇಯಂ ಸುಶ್ರೋಣಿ ಮಯಾ ದತ್ತ ಭಯಾಚ ಸಹ ನನ್ನಲ್ಲಿ ಶರಣಾಗತಿ ಮಾಡಿದ್ದಾಳೆ ಪರಪುರುಷರು ನನ್ನ ಮಾತಾಡಿಸಿದ್ರೆ ಕೊಲ್ಲಿಸಬೇಕು ಅಂತ ಕೇಳಿದ್ದಾಳೆ ಆಚಾರದಲ್ಲಿ ತಪ್ಪಿಲ್ಲ ಶುಭಾಚಾರ ಚ ಭದ್ರಂತೆ ನೈನಾಂ ವಕ್ತುಮಿ ಹೊತ್ಸಹೆ ಸಾಯ್ಬೇಡ ಕಾಣೋ ಗಂಧರ್ವರು ಬಹಳ ಬಲಾಢ್ಯರಾಗಿದ್ದಾರೆ ರಾಜಾಚ ಇವ ಸಮೀಕ್ಷೆಯ ಸಮೋಹಂ ಗತವಾನಿಹ ನೋಡು ನಮ್ಮ ಯಜಮಾನರು ನಿನ್ನ ಭಾವ ವಿರಾಟ್ ರಾಜ ಕೂಡ ಒಂದು ಸಲ ಇವಳನ್ನು ನೋಡಿ ನಮ್ಮ ಅಂತಃಪುರದಲ್ಲಿ ಯಾರವಳು ನನಗೆ ವಶ ಮಾಡ್ತೀಯ ಅಂತ ನನ್ನನ್ನೇ ಕೇಳಿದ್ರು ನಮ್ಮ ಯಜಮಾನರು ಕಣ್ಣಿಟ್ಟಿದ್ರು ಅಂತ ಅವಳು ತಂಟೆಗೆ ಹೋಗಬೇಡ ಯಜಮಾನರು ಅಂತ ಬಾಯಿ ಮುಚ್ಚಿದ್ದೇನೆ ನೀ ಸುಮ್ಮನೆ ಸಾಯಬೇಡ ಅಂತ ಹೇಳಲಾಗಿ ಅವನು ಕೇಳಲಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಏನಾದರೂ ಸೈರಂಧ್ಯಾಹಿ ಏತದಾಖ್ಯಾತಂ ದೇಶಾಂ ಮಹದ್ಬಲಂ ಅವಳು ಹೇಳಿದ್ದಾಳೆ ಬೇಕಾದಷ್ಟು ಗಂಧರ್ವರ ಸೈನ್ಯವಿದೆ ಧ್ವಂಸ ಮಾಡ್ತಾರೆ ಅಂತ ಏನು ಮಾಡಲಿ ಏನು ಮಾಡಲಿ ಅದಕ್ಕೆ ಅವನು ಕೀಚಕ ಹೇಳಿದ ಗಂಧರ್ವಾಣಾಂ ಶತಂ ವಾಪಿ ಸಹಸ್ರಂ ಅಯುತಾನಿವ ನೂರಲ್ಲ ಸಾವಿರವಲ್ಲ ಅಯುತಾನಿ ಹತ್ತು ಸಾವಿರವಾದರೂ ಪರವಾಗಿಲ್ಲ ಆಮೇಕೋ ಹನಿಷ್ಯಾಮಿ ಗಂಧರ್ವಾನ್ ಪಂಚಕಿಂ ಪುನಃ ಐದು ಗಂಧರ್ವನನ್ನು ಏನು ಮಾಡ್ತಾರೆ ಹೇಳಿದ ಮೇಲೆ ಸುದೇಶ್ನೇ ಒಳಪಡ್ತಾಳೆ ಇದು ಸಕಂಬಿಂಗ್ ಇಂಗ್ಲೀಷಲ್ಲಿ ಹೇಳ್ತೇವೆ ಯಾವ ಕೆಟ್ಟ ಗಳಿಗೆಯಲ್ಲಿ ಮನುಷ್ಯ ಕಾಮಕ್ರೋಧಕ್ಕೆ ವಶವಾಗ್ತಾನೋ ಆಯುಷ್ಯ ಹೋಗ್ತದೆ ಕೀರ್ತಿ ಹೋಗ್ತದೆ ಲೋಕದಲ್ಲಿ ಎಂದೆಂದಿಗೂ ಬೆಟ್ಟು ಮಾಡಿ ತೋರಿಸುವಂತೆ ಅವನು ರಾವಣನ ಉಳಿತಾನೆ ಅಹೋ ದುಃಖಂ ಅಯ್ಯೋ ಏನು ಮಾಡಲಿ ಅವಳನ್ನು ಒಡಂಬಡಿಸದೇ ಇದ್ದರೆ ಇವನು ಸಾಯ್ತಾನೆ ಒಡಂಬಡಿಸೋಣ ಅಂದ್ರೆ ಹೇಳಿದಾಗ ಕೇಳೋದಿಲ್ಲ ಕೊಟ್ಟು ಮಾತು ತಪ್ಪುತ್ತೆ ಅಂತ ಹೇಳಿ ಒಂದು ಉಪಾಯವನ್ನು ಮಾಡ್ತಾಳೆ ಆದರೆ ಅವಳು ಹೇಳೋ ಬುದ್ಧಿಯನ್ನೆಲ್ಲ ಹೇಳಿದೆ ಬಿಡಲಿಲ್ಲ ಪಾಪ ಸುದೇಶ್ನೆ ಏಕಸ್ತು ಕುರುತೆ ಪಾಪಂ ಸ್ವಜಾತಿಸ್ತೇನ ಹನ್ಯತೆ ಇವತ್ತು ಸಮಾಜದಲ್ಲಿ ಪ್ರಪಂಚದಲ್ಲಿ ನಮ್ಮ ದೇಶದ ಅನೇಕ ಜಾತಿಗಳಲ್ಲಿ ಇದನ್ನು ಅನ್ವಯಿಸ ಮಾಡಿಕೊಳ್ಳಿ ಒಂದು ಜಾತಿಯಲ್ಲಿ ಒಬ್ಬ ಮಾಡುವ ತಪ್ಪಿನಿಂದ ಇಡೀ ಜಾತಿ ಹಾಳಾಗ್ತದೆ ಒಬ್ಬ ರಾವಣ ಮಾಡಿದ ತಪ್ಪಿನಿಂದ ಇಡೀ ರಾಕ್ಷಸ ಕುಲ ಹಾಳಾಯಿತು ಒಬ್ಬ ದುರ್ಯೋಧನ ತಪ್ಪಿನಿಂದ ಇಡೀ ಕೌರವಂಶ ಹಾಳಾಯಿತು ಆದ್ದರಿಂದ ಏಕಷ್ಟು ಕುರುತೆ ಪಾಪಂ ಸಾಮೂಹಿಕವಾಗಿ ಪಾಪ ಮಾಡಿ ಜನ ನಾಶವಾಗಬೇಕು ಅಂತೇನಿಲ್ಲ ಒಬ್ಬನ ತಪ್ಪಿನಿಂದಲೇ ಅನೇಕರು ಇದು ಮಾರೀಶ ರಾಮಾಯಣದಲ್ಲಿ ಕೂಡ ಹೇಳ್ತಾನೆ ಅತಸ್ತಂ ಧರ್ಮರಾಜಸ್ಯ ವಿಷಯಂ ನಾತ್ರ ಸಂಶಯ ಈಗ ನೀನು ಯಮ ಧರ್ಮರಾಜನ ಊರಿಗೆ ಹೊಕ್ಕಂತಾಯಿತು ಅದೂಷಕಮೆಮ್ಮಂ ಸರ್ವಂ ಸ್ವಜನಂ ಘಾತಯಿಷಸಿ ಏನು ತಪ್ಪು ಮಾಡಿದ್ದು ನಾವು ಅರಮನೆಯವರು ಇಷ್ಟು ಜನ ಸಾಯಿಸೋ ಏರ್ಪಾಡು ಮಾಡ್ತಾ ಇದೆಯಲ್ಲ ಅಯ್ಯೋ ಒಂದು ಕೆಲಸ ಮಾಡೋಣ ಪರ್ವಣಿತ್ವಂ ಸಮುದ್ದೇಶ ಸುರಾಮನ್ನಂಚಕಾರಯ ಈ ಬರುವ ಹುಣ್ಣಿಮೆಗೆ ಸರಿಯಾಗಿ ಒಂದು ಹಬ್ಬ ಅಂತ ನಾಟಕ ಮಾಡ್ತೇನೆ ನೀನು ನಿನ್ನ ಮನೆಯಲ್ಲಿ ಬೇಕು ಬೇಕಾದ ಮಾಂಸದ ಅಡುಗೆಗಳನ್ನು ವಿಶೇಷವಾದ ಮದ್ಯಗಳನ್ನು ತಯಾರು ಮಾಡ್ಕೋ ನನಗೊಂದಷ್ಟು ಬೇಕು ಹೋಗಿ ಸೇರಂದ್ರಿ ಅಲ್ಲಿ ತೊಗೊಂಡು ಬಾ ಅಂತ ನಿನ್ನ ಮನೆ ಉಪಾಯ ಮಾಡಿ ಕಳಿಸ್ತೇನೆ ಅಲ್ಲಿ ಮತ್ತೊಂದು ಸಲ ಕೇಳಿ ನೋಡು ಅವಳು ಒಡಂಬಟ್ರೆ ಸರಿ ಇಲ್ಲದಿದ್ದರೆ ಆಮೇಲೆ ನನ್ನ ಹತ್ತಿರ ಬರಬೇಡ ಅಂತ ಒಂದು ಉಪಾಯವನ್ನು ಸೂಚನೆ ಮಾಡಿದಳು ಅದಕ್ಕೆ ಕೀಚಕ ಹೇಳಿದ ಆಹಾ ಇಷ್ಟನ್ನು ಸಹಾಯ ಮಾಡಿದೆಲ್ಲ ನಿನ್ನಂಥ ಸೋದರಿ ನನಗಿರಬೇಕು ಸುಮಾಗಮಂ ಸೈರಂಧ್ಯ ಮರಡಮವಾದಿ ಶೇತಿ ವೈ ಸೈರಂಧ್ರಿ ನಾನು ಸಮಗ್ರಿಸಬೇಕು ಇಲ್ಲದೇ ಇದ್ರೆ ಸಾಯಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳಿದ ಮೇಲೆ ಕೀಚಕ ಸಂತೋಷ ಪಟ್ಕೊಂಡು ಸೋದರಿ ಅನುಕೂಲ ಮಾಡಿದ್ರು ಅಂತ ಹೋಗಿಬಿಟ್ಟ ಅದೇ ದಿವಸ ಸೈರೇಂದ್ರನ ಕರೆದಳು ಸುದೇಶ್ನೆ ಹೇಳ್ತಿದ್ದಾಳೆ ಉತ್ತಿಷ್ಟ ಕಚ್ಚ ಸೈರಂಧ್ರಿ ಕೀಚಕಸ್ಯ ನಿವೇಶನಂ ಬೆಳಗ್ಗೆ ಎದ್ದು ಕೂಡಲೇನು ಸಾಕತಾನೆ ಸೂರ್ಯೋದಿಯಾಗಿದೆ ಏನಮ್ಮ ಏಳು ಮೇಲೆ ಕೇಳು ಸ್ವಲ್ಪ ಕೈ ಮುಖ ತೊಳ್ಕೊಂಡು ನನ್ನ ತಮ್ಮನ ಮನೆಗೆ ಹೋಗು ಪಾನಮಾನ ಕಲ್ಯಾಣಿ ಪಿಪಾಸ ಮಾಂ ಪ್ರಬಾಧತೆ ಅಲ್ಲೊಂದಷ್ಟು ಹೊಸ ಪಾನೀಯ ಮಾಡಿದ್ದಾರೆ ಮದ್ಯವನ್ನು ತಯಾರಿಸಿದ್ದಾರೆ ಪಿಪಾಸ ಮಾಂ ಪ್ರಭಾತತೆ ತುಂಬ ಬಾಯಾರಿಕೆ ಆಗ್ತಾ ಇದೆ ತಗೊಂಬಾ ಬಾಯಾರಿಕೆಗೆ ಹೆಂಡ ಕುಡಿತಾರೆ ಯಾರಾದರೂ ಪಿಪಾಸ ಬಾಯಿ ಬಿಟ್ಟು ಹೇಳಿದ್ದಾರೆ ನೆಪ ಮಾಡಿದ್ದಾಳೆ ಕುಂಟು ನೆಪ ಅಂತ ಗೊತ್ತಾಯಿತು ಇವ್ರ ಮನೆಯಲ್ಲಿ ಮಧ್ಯ ಅಲ್ಲಿ ಹಾಕಬೇಕು ಅಂತ ಅದೆಲ್ಲ ಕೇಳೋ ಹಾಗಿಲ್ಲ ಸೇವಕರಿಗೆ ಹಕ್ಕಿಲ್ಲ ಅದಕ್ಕೆ ದ್ರೌಪದಿ ಹೇಳಿಬಿಟ್ಲು ನಗಚ್ಛೇಯಮಹಂ ತಸ್ಯ ರಾಜಪುತ್ರಿ ನಿವೇಶನಂ ನೀವೇನೇ ಮಾಡ್ಕೊಳ್ಳಿ ನಾ ಅವನ ಮನೆಗೆ ಹೋಗೋದಿಲ್ಲ ಮೊದಲು ಹೇಳಿರಲಿವೆ ನಾನು ಪರಪುರುಷನನ್ನು ನೋಡ್ಕೊಡ್ದು ಅವ್ನು ನನ್ನನ್ನು ಕೆಣಕೂಡ್ದು ತ್ವಮೇವ ರಾಜ್ಞಿ ಜಾನಾಸಿ ಯಥಾಸ ನಿರಪತ್ರಭ ನಿಮ್ಮ ಸೋದರ ನಾಚಿಕೆ ಗೆಟ್ಟವನು ಲೋಕಕ್ಕೆ ಗೊತ್ತಿದೆ ಆದ್ದರಿಂದ ಚಾಹ ಚಾಹಮನವದ್ಯಾಂಗಿ ತವ ದೇಶ್ಮನಿ ಭಾಮಿನಿ ಕಾಮವೃತ್ತ ಭವಿಷ್ಯಾಮಿ ಪತಿನಾಂ ವ್ಯಭಿಚಾರಿಣಿ ನಿನ್ನ ಮನೆಯಲ್ಲಿದ್ದುಕೊಂಡು ಪತ್ ಪತಿಯರಿಗೆ ದ್ರೋಹ ಮಾಡಲಾರೆ ತ್ವಂಚೈವ ದೇವಿ ಜಾನಾಸಿ ಯಥಾಸ ಸಮಯ ಕೃತಃ ಹತ್ತು ತಿಂಗಳಾಯ್ತಮ್ಮ ಮಾತು ಕೊಟ್ಟಿದ್ದೀರಿ ನನ್ನ ಮೇಲೆ ಕಣ್ಣಿಟ್ಟವನ್ನು ಕೊಲ್ಲಿಸ್ತೀರಿ ಎಂಬುದಾಗಿ ಕೊಲ್ಸೋದು ಬೇಡ ನನ್ನ ತಂಟೆಗೊಂಬರದೇ ಇದ್ದರೆ ಸಾಕು ಆದ್ದರಿಂದ ಏನು ಮಾಡಲಿ ಕೀಚಕಸ್ತು ಸುಖೇಶಾಂತೆ ಮೂಡೋ ಮದನ ದರ್ಪಿತ ಸೋಮಮಂ ಸ್ತುತಿ ಮಾಂ ದೃಷ್ಟ ನಯಾಸೇ ತತ ಶೋಭನೆ ಖಂಡಿತ ನನಗೆ ಅವಮಾನವನ್ನು ಮಾಡ್ತಾನೆ ನಾವು ಹೋಗೋದಿಲ್ಲ ಇನ್ನು ಅರಮನೆಯಲ್ಲಿ ಬೇಕಾದಷ್ಟು ಜನ ಸೇವಿಕರಿದ್ದಾರಲ್ಲ ಸಂತಿ ಬಹ್ಯ ತತಃ ಪ್ರೇಷ್ಯಾ ರಾಜಪುತ್ರಿ ವಶಾನುಗಾಹ ಅನ್ಯಾಂ ಪ್ರೇಷೆಯ ಭದ್ರಂತೆ ಸಹಿಮಾಹ ಮಮಂಸತೆ ಬೇರೆಯವ್ರು ಯಾರನ್ನಾರು ಕಳಿಸು ನಾನೇ ಬೇಕೆ ಹೆಂಡ ತಗೊಂಬರೋಕೆ ಅಯ್ಯೋ ಇಂಥ ಸ್ಥಿತಿ ಆಯ್ತಲ್ಲ ಇತ್ಯುಕ್ತ ಪ್ರದವು ಪಾತ್ರಂ ಸಪಿಧಾನಂ ಹಿರಣ್ಮಯಂ ಅವಳೇನು ಹೇಳ್ತಾ ಇದ್ರು ಅದು ಸ್ವಲ್ಪವೂ ಕಿವಿಗೆ ಹಾಕೊಳ್ಳಿಲ್ಲ ಸುದೇಶ್ನೆ ಹಿರಣ್ಮಯಂ ಬಂಗಾರದ ಪಾತ್ರೆ ಕುಡಿಯೋದು ಹೆಂಡ ಬಂಗಾರದ ಡಬ್ಬಿಲಿ ದೇವ್ರನ್ನ ನೀಡಬಾರ್ದು ಸಾಲಿಗ್ರಾಮವನ್ನು ಹೆಂಡದ ಪಾತ್ರೆ ಸಪಿಧಾನಂ ಮುಚ್ಚಳ ಸಮೇತವಾಗಿ ಅದನ್ನು ದ್ರೌಪದಿ ಕೈಯಲ್ಲಿ ಕೊಟ್ಟು ಹೋಗು ತಗೊಂಬರಬೇಕು ನನ್ನ ಅಪಣೆ ಇದು ನಮ್ಮ ಹುಕುಂ ಎಂಬುದಾಗಿ ಗಟ್ಟಿಯಾಗಿ ಮುಖ ಗಂಟು ಹಾಕ್ಕೊಂಡು ಹೇಳಿಬಿಟ್ಲು ಅಯ್ಯೋ ಏನು ಮಾಡಲಿ ಇದು ಕೆಲಸ ಹೋಗುತ್ತೆ ಹೇಳಿದಿದ್ರೆ ಸಾಶಂಕಮಾನಾರುದತಿ ದೈವಂ ಶರಣಮೀಯುಷಿ ದೈವಕ್ಕೆ ಪ್ರಾರ್ಥನೆ ಮಾಡ್ತಾಳೆ ದೈವವೇ ಅವತ್ತು ದುರ್ಯೋಧನರ ಮನೆಯಲ್ಲಿ ನನ್ನ ಮಾನವನ್ನು ಸಂರಕ್ಷಿಸಿದೆ ಇವತ್ತು ಕೀಚಕನ ದಶೆಯಿಂದ ನನ್ನನ್ನು ಸಂರಕ್ಷಿಸು ಎಂಬುದಾಗಿ ವಸಿಷ್ಠರು ಹೇಳಿಕೊಟ್ಟಂತಹ ಮಂತ್ರವನ್ನು ಜಪ ಮಾಡ್ತಾ ಇದ್ದಾಳೆ ಸೂರ್ಯನಾರಾಯಣನ ಧ್ಯಾನ ಮಾಡ್ತಾ ಇದ್ದಾಳೆ ತಸ ಅಸೂರ್ಯಂ ಮುಹೂರ್ತಂ ಅವಲಾತತಃ ಮುಚ್ಚಳ ಬಾಟ್ಲೆ ತಗೊಂಡು ಹೊರಗಡೆ ಬಂದಲು ನಿಂತು ಸೂರ್ಯನ ನೋಡಿದ್ಲು ಸೂರ್ಯೋಪಾಸನ ಮಾಡಿದ್ಲು ಸ ತಸ್ಯಾಹ ತನುಮಧ್ಯಾಯ ಸರ್ವಂ ಸೂರ್ಯೋ ಅವಬುದ್ಧವಾನ್ ಸೂರ್ಯನಿಗೆ ಗೊತ್ತಾಯಿತು ಅಭಯವನ್ನು ಕೊಟ್ಟ ಒಂದು ರಾಕ್ಷಸಿ ಶಕ್ತಿಯನ್ನು ಸೂರ್ಯ ಸೃಷ್ಟಿ ಮಾಡಿ ಆ ದ್ರೌಪದಿ ರಕ್ಷಣೆಗೆ ಜೊತೆಯಲ್ಲಿ ಹೋಗು ಅಂತ ಕಳಿಸಿದ ಶ್ಲೋಕವನ್ನು ಬರೆದಿದ್ದಾರೆ ಆಮೇಲೆ ಪ್ರತಿಜ್ಞೆ ಮಾಡಿದಳು ನಾನು ಐವರು ಪತಿಯರನ್ನು ಹೊರತು ಬೇರೊಬ್ಬನನ್ನು ಮನಸ್ಸಿಂದಲೂ ಧ್ಯಾನ ಮಾಡದೇ ಇದ್ದರೆ ನನ್ನ ಪಾತಿವೃತ್ಯ ಅತೇನ ಸತ್ಯೇನ ಮಾಂ ಪ್ರಾಪ್ತ ಮಾ ಕುರ್ಯಾತ್ ವಶೆ ಆ ಸತ್ಯ ನನ್ನನ್ನು ಕಾಪಾಡಲಿ ಎಂಬುದಾಗಿ ಆ ಮನಸ್ಸಲ್ಲಿ ದೇವವನ್ನು ಧ್ಯಾನ ಮಾಡಿದ್ದಾಳೆ ಅಂತರ್ಹಿತಂ ತದಸ್ಯಾಹ ಗೂಢವಾಗಿ ಸೂರ್ಯ ಕಳುಹಿಸಿದ ಒಂದು ರಾಕ್ಷಸ ಶಕ್ತಿ ಅವಳ ಹಿಂದೆಯೇ ಬರ್ತಾ ಇದೆ ಅದನ್ನು ತಚ್ಚೈನಾಂ ನಾಜಹ ಆತಿ ತತ್ರ ಇವನ ಕಣ್ಣಿಗೆ ಕಾಣಿಸ್ತಿಲ್ಲ ಕೀಚಕನ ಕಣ್ಣಿಗೆ ದೂರದಲ್ಲಿ ನೋಡ್ತಾ ಇದ್ದಾನೆ ತನ್ನ ಅರಮನೆ ಬಾಗಿಲಿಂದ ಅವಳು ಮೆಲ್ಲೆ ಮೆಲ್ಲಿಗೆ ಹೆಜ್ಜೆ ಇಟ್ಕೊಂಡು ಬರೋದನ್ನು ಕೀಚಕನ ಮನೆ ಮೆಟ್ಲು ಒಂದು ಮೆಟ್ಲು ಹತ್ತಿದ ಕೂಡಲೇ ಅವನೇ ಹೊರಗೆ ಬಂದ ಕೀಚಕ ಸ್ವಾಗತಂತೆ ಸುಖೇಶಾಂತೆ ಸವ್ಯುಷ್ಟ ರಜನೀ ಮಮ ನಿನ್ನೆ ರಾತ್ರಿ ಎಲ್ಲ ನಿನ್ನ ಧ್ಯಾನದಲ್ಲೇ ಕಳೆದಿದ್ದೇನೆ ನೋಡು ಅಂದ ಸ್ವಾಮಿನಿ ತ್ವಮನುಪ್ರಾಪ್ತ ಪ್ರಕುರಶ್ವ ಮಮ ಪ್ರಿಯಂ ಇನ್ಮೇಲೆ ನೀನೇ ನನಗೆ ಒಳ್ತಿ ನನ್ನ ಐಶ್ವರ್ಯ ಎಲ್ಲ ನೀನದು ಪ್ರಕುರುಶ್ವ ಮಮ ಪ್ರಿಯಂ ನನಗೆ ಪ್ರಿಯವಾದ್ದನ್ನು ಮಾಡು ಬೇಕಾದ ಸುವರ್ಣಮಾಲಾಹ ಕಂಬೂಶ್ಚ ಕುಂಡಲೆ ಪರಿಹಾಟಕೆ ಬಂಗಾರದ ಮಾಲಿಕೆಗಳು ತೋಳಿಗೆ ಹಾಕೊಳ್ಳೋದು ಕೊರಳಿಗೆ ಹಾಕೋದು ನೆಕ್ಲೇಸು ನಾನಾ ಪತ್ತನ ಜಯ ಶುಭ್ರೇ ಮಣಿರತ್ನಂಚ ಶೋಭನಂ ಬೇರೆ ಬೇರೆ ಸಮುದ್ರದಲ್ಲಿ ಸಿಕ್ಕಿದಂಥ ಶ್ರೇಷ್ಠವಾದ ಮಣಿರತ್ನಗಳು ಎಲ್ಲವನ್ನು ಕೊಡ್ತೇನೆ ಎಲ್ಲಿ ಹತ್ತಿರವ ಎಂಬುದಾಗಿ ಕೈ ಹಿಡ್ಕೊಳ್ಳುವುದಕ್ಕೆ ಹೋದ ಅದಕ್ಕೆ ದ್ರೌಪದಿ ಹೇಳಿದ್ಲು ನರಾಹ ಸಂಭಿನ್ನ ಮರ್ಯಾದಾ ಕೀಟವಚ್ಚ ಗುಹಾಶಯ ಏನು ಉದಾಹರಣೆ ಕೊಡ್ತಾಳೆ ಮರದಲ್ಲಿ ಕುಟ್ಟೆ ಹುಳ ಅಂತಿರ್ತದೆ ಮೇಲ್ ನೋಡೋದಕ್ಕೆ ಏನು ಗೊತ್ತಾಗೋದಿಲ್ಲ ಒಳಗಡೆಯೇ ಎಲ್ಲವನ್ನ ತಿಂದು ಬಿಡುತ್ತೆ ಅದು ಕುಟ್ಟೆ ಎಂಬ ಕನ್ನಡದಲ್ಲಿ ಕುಟ್ಟೆ ಹುಳ ಅಂತ ಹೇಳ್ತೇವೆ ಒಳಗೆಲ್ಲ ಟೊಳ್ಳಾಗಿ ತಿಂದು ಬಿಡುತ್ತೆ ಅದು ಗೆದ್ದಲಲ್ಲ ಅದು ಕುಟ್ಟೆ ಹುಳ ಅಂತ ಹೇಳ್ತೇವೆ ಮೇಲ್ ನೋಡೋಕೆ ಚೆನ್ನಾಗಿ ಕಾಣಿಸ್ತೀಯ ಒಳಗಡೆ ನಿನ್ನ ಮನಸ್ಸು ಕೆಟ್ಟು ಹೋಗಿದೆ ಕುಟ್ಟೆ ಹುಳದಂತಾಗಿದೆ ಅದೇನು ಕೊಡ್ತೀಯೋ ನಿಮ್ಮ ಸೋದರಿಗೆ ಆ ಬಟ್ಲಲ್ಲಿ ತುಂಬಿಕೊಡು ತಗೊಂಡು ಹೋಗ್ತೇನೆ ಪಾನಮಾಹರಮೇ ಕ್ಷಿಪ್ರಂ ಪಿಪಾಸಾಮೇತಿ ಚಾಬ್ರವೀತಿ ಬಾಯಾರಿಕೆ ಅಂತ ಹೇಳಿದ್ದವಳು ಕೊಡು ಅಂತ ಕೇಳಲಾಗಿ ಅಯ್ಯ ಈ ಹೆಂಡ ತಗೊಂಡೋಗಿ ನೀನೇ ಹೋಗ್ಬೇಕೆ ಅನ್ಯಾಭದ್ರೇ ನೈಷ್ಯಂತಿ ರಾಜಪುತ್ರ್ಯಾ ಪ್ರತಿಶ್ರುತಂ ಬೇರೆ ಅವನು ಕಳಿಸ್ತೇನೆ ಈ ಬಂದಿರೋ ಕೆಲಸ ಬೇರೆ ಅಂತ ಇತ್ತೇತಾಂ ದಕ್ಷಿಣೇ ಪಾಣವ ಸೂತಪುತ್ರ ಪರಾಮಶತಿ ಬಲಗೈಯನ್ನು ಹಿಡ್ಕೊಂಡ ಜಡಗೈ ಹಿಡಿಯೋನು ಗಂಡ ಬಲಗೈಯನ್ನು ಪರಪುರುಷ ಹಿಡಿಯಬಾರದು ಹಿಡ್ದ ಹಿಡಿದು ಕೂಡಲೇ ಇವಳು ತಿರುಗಿ ಮತ್ತೆ ದ್ರೌಪದಿ ಸೂರ್ಯನ ನೋಡಿ ಧ್ಯಾನ ಮಾಡ್ತಾಳೆ ಅಭಿಪ್ರೇಕ್ಷ ವಿಶಾಲ ನೇತ್ರಾಂ ಜಿಘೃಕ್ಷಮಾಣ ಪರಿಭರ್ಸಂತೀಂ ಜಗ್ರಾಹತಾಂ ಉತ್ತರ ವಸ್ತ್ರದೇಶೇ ಸಖೀಚಕಸ್ತಾಂ ಸಹ ಸಾಕ್ಷಿಪಂತೀಂ ಉತ್ತರ ವಸ್ತ್ರ ದೇಶ ಉತ್ತರೀಯ ಅಂತ ಹೇಳುತ್ತೆ ಹೊದೆಯೋದು ಮೇಲು ಹೊದಿಕೆ ಆ ಮೇಲು ಹೊದಿಕೆಯನ್ನೇ ಹಿಡಿದ ದುಶಾಸನ ಮಾಡಿದಾಗ ಸೆಳೆಯೋದಕ್ಕೆ ಆರಂಭ ಮಾಡಿದ ಆ ಹೊತ್ತಲ್ಲಿ ತಯಾ ಅಸಮಾಕ್ಷಿಪ್ತತನು ಎರಡು ಕೈಗಳಿಂದ ಕೀಚಕನನ್ನು ಬಲವಾಗಿ ತಳ್ತಾ ಇದ್ದಾಳೆ ರಾಕ್ಷಸ ಶಕ್ತಿ ಹೊಂದಿತ್ತಲ್ಲ ಅದು ಬಂದು ಕೀಚಕನನ್ನು ಎರಡು ಏಟು ಕೊಟ್ಟಿತು ಕೆಳಗೆ ಬಿದ್ದ ಮೂರ್ಛೆ ಬಿದ್ದ ಆಮೇಲೆ ಓಡ್ತಾಳೆ ಸರಗನ್ನು ಹಾಗೋ ಕಷ್ಟಪಟ್ಟು ಸಳ್ಕೊಂಡು ಹೊದ್ದುಕೊಂಡು ವಿರಾಟ್ ರಾಜನ ಅರಮನೆಗೆ ಹೋಗ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ವಿರಾಟ್ ರಾಜನು ಅರಮನೆ ಓಲಗದಿಂದ ಅದನ್ನು ನೋಡುತ್ತಿದ್ದ ಇದೆ ನಡೆಯುವ ವ್ಯವಹಾರವನ್ನು ಈ ಚಿತ್ರ ಹೇಗಿದೆ ನೋಡಿ ಒಂದು ಕಡೆ ಕೀಚಕನ ಅರಮನೆ ಒಂದು ಕಡೆ ಸುದೇಶ್ನಿ ಅಂತಪುರ ಎದುರುಗಡೆಯಲ್ಲಿ ಮಹಾರಾಜನ ಒಡ್ಡೋಲಗ ಅವತ್ತು ಹಬ್ಬ ಪಶ್ಯತೋರಾಜ್ಞ ಅವನು ಬಂದ ಹಿಂದಿಂದ ರಾಕ್ಷಸ ಶಕ್ತಿ ಕೆಳಗೆ ತಳ್ಳಿತ್ತಲ್ಲ ಎಲ್ಲಿಂದ ಬಂತೇಳು ಇಷ್ಟೊಂದು ಶಕ್ತಿ ಒಬ್ಬ ಹೆಂಗಸು ಬಲಾಢ್ಯ ಜಟ್ಟಿಯನ್ನು ಕೆಳಗೆ ತಳ್ಳಿದ್ದಾಳಲ್ಲ ಅಂತ ಕೋಪದಿಂದ ಎದ್ದು ಬಂದ ಮೈ ಕೈ ಎಲ್ಲ ರಕ್ತವಾಗಿತ್ತು ಒಬ್ಬ ಹೆಂಗೆ ಸಿಗ ಮಾಡಿದ್ಲ ಊರು ಜನ ಎಲ್ಲ ನೋಡ್ತಿದ್ದಾರೆ ಜಗಲಿ ಮೇಲೆ ಕಟ್ಟೆ ಮೇಲೆ ಮನೆ ಬಾಗಿಲು ಮೆಟ್ಲುಗಳ ಮೇಲೆ ಓಡಿದ್ರೆ ಬಿಡ್ತಾನ ನಿನ್ನನ್ನು ಅಂತ ಹಟ್ಟಿಸಿಕೊಂಡು ಬಂದು ದೊರೆ ನೋಡಿ ನೋಡ್ತಾ ಇರಲಾಗಿ ದೊರೆ ಎದುರುಗಡೆಯೇ ಪಶ್ಯತೋರಾಜ್ಞ ಅಲ್ಲಿ ಭೀಷ್ಮ ನೋಡಿದಂತೆ ಪಾತಯಿತ್ವಾ ಪದಾವಧೀತಿ ಕೇಶಭಾಷೆ ಅಮೃಷತಿ ತಲೆ ಕೂದಲನ ತುರುಬನ್ನು ಹಿಡಿದಿದ್ದಾನೆ ಬೆನ್ನಿನ ಮೇಲೆ ಪೃಷ್ಠದ ಮೇಲೆ ಬಲವಾಗಿ ಝಾಡಿಸಿ ಒದ್ದಿದ್ದಾನೆ ದ್ರೌಪದಿ ಇಲ್ಲಿ ಒದ್ದರೆ ಹೋಗಿ ಗೀಚಕ ಆ ಏಟನ್ನು ಕೊಟ್ಟ ಕೂಡಲೇ ಮೂಗಿನಿಂದ ಬಾಯಿಂದ ರಕ್ತ ಸುರಿಯಿತ ದ್ರೌಪದಿ ದೇವಿ ನೇರವಾಗಿ ಅಲ್ಲಿ ಇಲ್ಲಿ ಒದ್ದದ್ದಕ್ಕೆ ಕಾಲು ಚಂಡಿನಂತೆ ಹೋಗಿ ವಿರಾಟ್ ರಾಜನ ಸಮ್ಮುಖದಲ್ಲಿ ಬಿದ್ದಿದ್ದಾಳೆ ಅವರು ಪಗಡೆ ಆಡ್ತಾ ಕೂತಿದ್ದಾರೆ ಎದುರುಗಡೆ ಕಂಕಭಟ್ಟ ಇದ್ದಾನೆ ಬಾಯಿಂದ ರಕ್ತ ಬರ್ತಾ ಇದೆ ಅಯ್ಯೋ ಇದು ಸರಿ ಇದು ತಪ್ಪು ಎಂಬುದಾಗಿ ಯಾರು ಹೇಳಲಿಲ್ಲ ತಸ್ಯ ಪದಾಭಿ ತಪ್ತಾಯ ಮುಖಾತ್ ತಾನ್ ದೃಷ್ಟ ತತ್ರ ಸಭ್ಯ ಅಲ್ಲಿ ಕೆಲವರು ಪ್ರಸಿದ್ಧರಲ್ಲದೆ ಇದ್ದಂಥ ಕೆಲವರು ಸಭ್ಯರು ಸಭಿಕರು ಅಯ್ಯೋ ಅಯ್ಯೋ ಹಾ ಹಾ ಹಾ ಅಂತ ಅವರು ಹೇಳಿದರು ಆದರೆ ಸನ್ಯಾಸಿ ವೇಷದಲ್ಲಿದ್ದ ಧರ್ಮರಾಜನ ಬಾಯಲ್ಲಿ ಇದು ತಪ್ಪು ಎಂಬ ಒಂದು ಮಾತು ಬರಲಿಲ್ಲ ಹಿಂದೆ ಪರಿಭವದಲ್ಲಿ ಹಾಗಿತ್ತು ಅದೇ ರೀತಿಯಲ್ಲಿ ಅವನು ಸುಮ್ಮನೆ ನೋಡ್ತಾ ಕೂತಿದ್ದ ನಯುಕ್ತಂ ಸೂತ ಪುತ್ರೇತಿ ಕೀಚಕೇತಿ ಚ ಮಾನವಾಹ ಕಿವಿಯಂ ಬದ್ಧತೆ ಬಾಲ ಸಾಮಾನ್ಯರು ಹೇಳಿದರು ಏನಿದು ಸಣ್ಣ ಹುಡುಗಿ ಅವಳು ಅವಳಿಗಿಷ್ಟು ಅವಮಾನ ಮಾಡ್ತಿದ್ದಾರೆ ಮಹಾರಾಜರೇ ಇದು ನ್ಯಾಯವೇ ಎಂಬುದಾಗಿ ಸಾಮಾನ್ಯ ಜನರು ಹೇಳಿದರು ಧರ್ಮರಾಜ ನೋಡ್ತಾನೆ ಮೇಲಿಂದ ಕೆಳಗೆ ನೋಡಿದವನೊಂದು ಮಾತನ್ನು ಹೇಳಿದ ನೋಡು ಎಂಥ ಘನವಾದ ಸಭೆ ಇದು ನಾವೆಂಥ ರಾಜಕಾರ್ಯ ಮಾಡ್ತಾ ಇದ್ದೇವೆ ಜೂಜು ಮಧ್ಯದಲ್ಲಿ ಬಂದು ರಸ ಭಾಷ ಮಾಡಬೇಡ ಏನಿದೆಯೋ ಇದ್ಕೋ ಆಮೇಲೆ ಹೇಳೋಣ ಹಾಸಿಗೆ ಎಂಬುದಾಗಿ ದ್ರೌಪದಿಯನ್ನು ಬೈತಾರೆ ಧರ್ಮರಾಜ ಇದು ಕೇಳುವವರಿಗೆ ಉದ್ವೇಗ ಬರುತ್ತೆ ಈ ಕತೆ ಹೇಗೆ ಬರೋದು ರಾಜ ರಾಜಕಾರ್ಯವಂತೆ ಜೂಜಾಟ ಎಂಬುದು ಪಾರ್ಲಿಮೆಂಟ್ ಇದೆ ಅಸೆಂಬ್ಲಿ ಇದೆ ಅಲ್ಲಿ ಏನೇನು ಕಾರ್ಯಕ್ರಮ ನಡೀಬೇಕು ಪಟ್ಟಿ ಇರ್ತದೆ ಅದು ಬಿಟ್ಟು ಬೇರೊಂದು ಮಾಡಬಾರ್ದು ರಾಜ್ಯಸಭೆಗೆ ಉಚಿತವಾದ ಕಾರ್ಯಕಲಾಪ ಇರ್ತದೆ ಅದು ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದಾರೆ ಎಂಬುದಾಗಿ ಧರ್ಮರಾಜ ಬೈದುಬಿಟ್ಟ ಈ ಗಲಾಟೆಯನ್ನು ಕೇಳಿ ಪಕ್ಕದಲ್ಲಿದ್ದ ಅಡುಗೆ ಮನೆಯಿಂದ ಭೀಮಸೇನ ಒಂದು ಸೌಟನ್ನು ಹೆಗಲ ಇಟ್ಕೊಂಡು ಬಂದ ಅಂದಿನ ದುಶ್ಯಾಸನ ಮಾಡಿದ ಅಪರಾಧಕ್ಕೂ ಈಗ ಇಲ್ಲಿ ನಡೆದ ಅಪರಾಧಕ್ಕೂ ವ್ಯತ್ಯಾಸವೇನು ಅಂದರೆ ದ್ರೌಪದಿಯನ್ನು ಪೃಷ್ಠದ ಮೇಲೆ ದುಶ್ಯಾಸನ ಒದೆಯಲಿಲ್ಲ ಬರೀ ಬೆತ್ತಲೆ ಮಾಡುವ ಪ್ರಯತ್ನವನ್ನು ಮಾಡಿದ ಅದೇ ಸಾಕಾಗಿತ್ತು ಈಗ ಓದಿದ್ದಾನೆ ಬಾಯಲ್ ರಕ್ತ ಬರ್ತಾ ಇದೆ ಹಿಂಸಾಚಾರವಾಗಿದೆ ಬಿಡೋದಿಲ್ಲ ಏನು ಮಾಡ್ತಾನೆ ದೊರೆ ಏನು ಮಾಡ್ತಾನೆ ನೋಡೋ ನೋಡೋಣ ಎಂಬುದಾಗಿ ಅವನಿಗೂ ಒಂದು ಸವಾಲು ಬೆದರಿಕೆ ಹಾಕಿ ಈ ಸ್ಪೀಕರ್ಗಳನ್ನೇ ಹಿಂಸೆ ಮಾಡುವಂಥ ಜನಪ್ರತಿನಿಧಿಗಳಿರುವಂತೆ ನೋಡಿ ನಸಾ ಸಭಾ ಎತ್ತರ ಸಂತೆ ವೃದ್ಧ ದ್ರೌಪದಿ ಹೇಳಿದ ಮಾತು ಇವತ್ತು ಕನ್ಯವಾಗುತ್ತೆ ಸಭಾ ಅಧ್ಯಕ್ಷರಿಗೆ ಮರ್ಯಾದೆ ಕೊಡದೇ ಇದ್ದವರು ಲೋಕದಲ್ಲಿ ಯಾರಿಗೆ ಮರ್ಯಾದೆ ಕೊಡ್ತಾರೋ ಯೋಚನೆ ಮಾಡಿ ಹತ್ತು ಜನ ಸೇರುವ ಕಡೆಯಲ್ಲಿ ಮುಖ್ಯರು ಅಂತಂದಿರ್ತಾರೆ ಕುಲವೃದ್ಧರು ಅಥವಾ ಚುನಾಯಿತರು ಮತ್ತೊಬ್ಬರು ಯಾರೋ ಇರ್ತಾರೆ ಅವ್ರು ಹೇಳಿದಂಥ ಸಭೆ ನಡೆಯಬೇಕು ಆದ್ದರಿಂದ ಭೀಮಸೇನ ಬಂದವನೇ ಆ ಅರಮನೆಯ ಮುಂದುಗಡೆಯಲ್ಲಿ ದೊಡ್ಡ ಒಂದು ಶಾಲ ವೃಕ್ಷವಿತ್ತು ಛತ್ರಿ ಮರ ಅಂತ ಹೇಳ್ತೇವೆ ಭಯಂಕರವಾದ ಎತ್ತರವಾದ ಮರ ಮೇಲಿನಿಂದ ಕೆಳಗಿನ ತನಕ ನೋಡಿದ ಅದನ್ನು ಭೀಮಸೇನ ಈ ಮರವನ್ನೇ ತೆಗೆದುಕೊಂಡು ಮುಗಿಸ್ಬಿಡಲೇ ಇವನ್ನ ಅಂತ ಆಯುಧ ಕೈಯಲ್ಲಿ ಗದೆ ಇಲ್ಲ ಭೀಮಸೇನಂದು ಯಾವುದೇ ಆಯುಧ ಹತ್ತಿರದಲ್ಲಿಲ್ಲ ಎಲ್ಲ ಶವಿ ವೃಕ್ಷದಲ್ಲಿ ಕಂಟಾಕಿದ್ದಾರೆ ಅದನ್ನು ನೋಡಿದ ಧರ್ಮರಾಜ ಇನ್ನೊಂದು ಸ್ವಲ್ಪ ವ್ಯತ್ಯಾಸ ಆದರೆ ಭೀಮನಿಂದ ಆಭಾಸವಾಗುತ್ತೆ ಇಲ್ಲಿ ಕೊಟ್ಟಿದ್ದ ಮಾತು ಹೋಗ್ತದೆ ನಾವು ಯಾರಂತ ಲೋಕಕ್ಕೂ ಪ್ರಕಟವಾಗಿ ಬಿಡುತ್ತೆ ಅಜ್ಞಾತವಾಸ ಕೆಟ್ಟು ಹೋಗುತ್ತೆ ಅಂತ ತಿಳ್ಕೊಂಡು ಗೂಢ ಭಾಷೆಯಲ್ಲಿ ಆ ಭೀಮಸೇನನಿಗೆ ಬುದ್ಧಿ ಹೇಳ್ತಾನೆ ಧರ್ಮರಾಜ ಗೂಢ ಭಾಷೆ ಅಂದ್ರೇನು ಅಯ್ಯ ಅಡುಗೆಯವನೇ ಯಾಕಯ್ಯ ಇವತ್ತು ಅಡುಗೆ ಮಾಡೋದು ಬಿಟ್ಟು ಸಭೆಗೆ ಬಂದಿದ್ದೀಯೇ ಆ ಮರ ಯಾಕೆ ನೋಡ್ತಾ ಇದ್ದೀಯೇ ಅದೇನು ಒಣಗಿದ ಮರ ಅಲ್ಲ ಹಸಿ ಮರ ಹಸಿ ಮರವನ್ನು ಸೌದೆ ಮಾಡಬಾರದು ಇನ್ನೂ ಬದುಕಬೇಕಾದ ಮರ ಅದು ನಿಮಗೆ ಒಣಗಿದ ಮರ ಬೇಕಾದ್ರೆ ಊರಾಚೆಗಿದೆ ಹೋಗಿ ನೋಡು ಅಂತಂದು ಎಷ್ಟು ಸೂಕ್ಷ್ಮ ನೋಡಿ ಈ ಮಾತು ಆಲೋಕಯಿಸಿ ಕಿಂ ವೃಕ್ಷಂ ಸೂದಾದಾರು ಕೃತೇನ ವೈ ಯದಿ ತೇ ದಾರುಭಿಕೃತ್ಯಂ ಬಹಿ ವೃಕ್ಷಾತಿ ನಿಗೃಹ್ಯತಾಂ ಈ ಮಾತು ಅನುಷ್ಟು ಶ್ಲೋಕ ಸರಳವಾದ ಶ್ಲೋಕದಲ್ಲಿ ಧರ್ಮರಾಜ ನಿಸ್ಸಹಾಯಕನಾಗಿದ್ದ ಅಂತಲ್ಲ ಅದರ ಅರ್ಥ ನೋಡಿ ನಾವು ಆಶ್ರಯ ಪಡೆದಿರುವುದು ಹಸಿ ಮರ ಇದ್ದಂತೆ ವಿರಾಟನ ವಂಶವೃಕ್ಷ ಇದಿನ್ನೂ ಹಸಿ ಮರ ಇದನ್ನು ಮುರಿಯಬಾರದು ಅಡುಗೆಗೋಸ್ಕರ ಮುರಿಯಬಾರದು ಮುರಿಬೇಕಾಗಿದ್ದರೆ ಊರಾಚೆಗೆ ಮುರಿ ಊರಾಚೆಗೆ ಒಂದು ಚಿತ್ರಶಾಲೆ ಇದೆ ನಾಟ್ಯಶಾಲೆ ಇದೆ ಅಲ್ಲಿ ರಹಸ್ಯದಲ್ಲಿ ದ್ರೌಪದಿಯನ್ನು ಬರುವಂತೆ ಮಾಡಿ ಕೀಚಕನನ್ನು ಒಳಗೆ ಮಾಡುವಂತೆ ಮಾಡಿ ಅಲ್ಲಿ ಅವನನ್ನು ಮುಗಿಸು ಒಣಗಿದ್ದು ಕಟ್ಟಿಗೆ ಅಂದರೆ ಕೀಚಕ ಹಸಿ ವೃಕ್ಷ ಅಂದರೆ ವಿರಾಟ ಅವನಿಗಿನ್ನೂ ಕೆಲಸ ಆಗಿದೆ ಇಲ್ಲಿ ಅವನ ತಟ್ಟೆಗೆ ಹೋಗಬೇಡ ಅಂತ ಬಹಳಷ್ಟು ಗೂಡು ಭಾಷೆಯಲ್ಲಿ ಧರ್ಮರಾಜ ಭೀಮಸೇನಿಗೆ ಸೂಚನೆ ಕೊಟ್ಟ ಯಸ್ಯ ಚಾರ್ದ್ರಸ್ಯ ವೃಕ್ಷಸ್ಯ ಶೀತಛಾಯಾಂ ಸಮಾಶ್ರಯೇತಿ ಹಸಿ ವೃಕ್ಷ ನೆರಳು ಚೆನ್ನಾಗಿ ಕೊಡುತ್ತೆ ಅದರಲ್ಲಿ ಬಹಳ ಜನ ಆಶ್ರಯ ಪಡೆಯುವುದುಂಟು ನತಸ್ಯ ಪರಿಣಾಮ ದೃಹ್ಯೇತ ಯಾವ ಮರದ ನೆರಳಲ್ಲಿ ನಾವು ಕೂತಿದ್ದೇವೆಯೋ ಆ ಮರಕ್ಕೆ ನಾವು ದ್ರೋಹವನ್ನು ಮಾಡಬಾರದು ಅದರಿಂದ ವಿರಾಟ್ನ ಆಶ್ರಯ ಪಡೆದಿದ್ದೇವೆ ಪೂರ್ವವೃತ್ತ ಮನುಸ್ಮರನ್ನೇ ಅಜ್ಞಾತವಾಸ ಮರೆಯಬಾರದು ಅಂತ ಹೇಳಿದ ಕೂಡಲೇ ಅಯ್ಯೋ ವಿಧಿಯೇ ಅಂತ ನಿಟ್ಟುಸಿರು ಬಿಟ್ಟು ಅಡುಗೆ ಮನೆ ಒಳಕ್ಕೆ ಹೋಗಿಬಿಟ್ಟ ಭೀಮಸೇನ ಏನೋರು ಮಾಡೋಣ ಅಂದ್ರೆ ಇವನು ಅಡ್ಡ ಬರ್ತಾ ಇದ್ದಾನಲ್ಲ ಏನು ಮಾಡೋದು ಈ ಕಡೆಯಲ್ಲಿ ಬೇರೆ ಸಹಾಯವಿಲ್ಲದೆ ವಿರಾಟ್ ರಾಜನಿಗೆ ಮೊರೆ ಇಡ್ತಾಳೆ ದ್ರೌಪದಿ ಅನೇಕ ರಾಜನೀತಿಗಳನ್ನು ಹೇಳ್ತಾಳೆ ಇದೆಲ್ಲ ಹತ್ತಾರು ದಿವಸ ವರ್ಣಿಸಬೇಕಾದ ನಿಯಮಗಳು ಮಹಾರಾಜರೇ ಕೈ ಮುಗಿದು ಕೇಳ್ತೇನೆ ನೋಡಿ ಬಾಯಲ್ಲಿ ರಕ್ತ ಬರ್ತಾ ಇದೆ ನಿಮ್ಮ ಭಾವಮೈದನ ಮಾಡಿದ ಕೆಲಸ ಹತ್ತು ಜನರ ಎದುರಿಗೆ ನಡೆದಿದೆ ಸಾಕ್ಷಿ ಬೇರೆ ಬೇಕಾಗಿಲ್ಲ ಪ್ರಜಾರಕ್ಷಣಶೀಲಾನ ದೊರೆಗಳಾಗಿರುವವರು ಪ್ರಜೆಗಳನ್ನು ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ ಮಾವೋವಾದಿಗಳು ಬಂದರು ನಕ್ಸಲರು ಬಂದರು ನಾನೇನು ಮಾಡಲಿ ನಾನೇನು ಮಾಡಲಿ ಎಲ್ಲ ನೀವು ಮಾಡಲೇಬೇಕು ದುಷ್ಟರನ್ನು ಹದ್ಬಸ್ತಲ್ಲಿಡಬೇಕು ರಾಜ್ಞಾಂ ಹಿ ಅಮಿತ ತೇಜಸಾಂ ಕಾರ್ಯಂ ಹಿ ಪಾಲನಂ ನಿತ್ಯಂ ಧರ್ಮೇ ಸತ್ಯೇಜ ತಿಷ್ಠತಾಂ ಮೊದಲನೇ ಕರ್ತವ್ಯ ಫಸ್ಟ್ ಡ್ಯೂಟಿ ಪ್ರೊಟೆಕ್ಷನ್ ಆಮೇಲೆ ನೀರು ಕೊಡೋದು ನೆರಳು ಕೊಡೋದು ಗಾಳಿ ಕೊಡೋದು ಲೈಸೆನ್ಸ್ ಕೊಡೋದು ಮನೆ ಕಟ್ಟಿ ಕೊಡೋದು ತೆರಿಗೆ ಟ್ಯಾಕ್ಸ್ ಹಾಕೋದು ರಸ್ತೆ ಮಾಡೋದು ಬ್ರಿಡ್ಜ್ ಮಾಡುವುದೆಲ್ಲ ಆಮೇಲೆ ಮಾಡಿ ಮೊದಲು ಅಭಯವನ್ನು ಕೊಡಿ ಜೀವರಕ್ಷಣೆ ಕೊಡಿ ಜನಗಳಿಗೆ ಸ್ವಪ್ರಜಾನಾಂ ಪ್ರಜಾಯಾಂಚ ವಿಶೇಷಂ ನಾದಿಗಚ್ಚತ ದೊರೆಯಾದವನಿಗೆ ತನ್ನ ಮಕ್ಕಳು ಬೇರೆಯಲ್ಲ ರಾಜ್ಯದಲ್ಲಿ ಪ್ರಜೆಗಳು ಬೇರೆಯಲ್ಲ ಪ್ರಿಯೇಶ್ವಪಿಚ ದ್ವೇಷ್ಯೇಷು ಸಮತ್ವಂ ವೈ ಪ್ರಿಯರು ದ್ವೇಷಗಳು ಬೇರೆ ಬೇರೆ ಇರೋದಿಲ್ಲ ತಪ್ಪು ಮಾಡಿದವರು ಯಾರೇ ಇದ್ರೂ ದಂಡಿಸಬೇಕು ರಾಜನ್ನಿ ಧರ್ಮಾಸನಸ್ಥೋಪಿ ನೀವು ಧರ್ಮಾಸನದಲ್ಲಿ ಕೂತಿದ್ದೀರಿ ಸಾಮಾನ್ಯವಾದ ಕುರ್ಚಿ ಅಲ್ಲ ಅದು ಏಕಾಂತದಲ್ಲಿ ಕೂಡುವ ಆಸನವಲ್ಲ ಅಹಂತು ಅನಪರಾಧ್ಯಂತಿ ನಾನೇನು ತಪ್ಪು ಮಾಡಿದ್ದೇನೆ ವಿಚಾರಣೆ ಮಾಡಿ ಕೇಳಿ ನನ್ನ ಕೀಚಕೇನ ದುರಾತ್ಮನ ಪಶ್ಯತಸ್ತೇ ಮಹಾರಾಜ ಹತ ಪಾದೇನ ದಾಸವತ್ ನನ್ನ ಪಾದದಿಂದ ಒದ್ದಿದ್ದಾನೆ ನಿಮ್ಮ ಮೈದ ಭಾವಮೈದ ಅಂತ ಅವನ ಕಡೆ ಪಕ್ಷಪಾತ ಮಾಡ್ತೀರಾ ನೀವು ನನ್ನನ್ನು ರಕ್ಷಣೆ ಮಾಡಬೇಡವೆ ನಿಮ್ಮ ಕಣ್ಣೆದುರಿಗೆ ನಡೆದಿದೆ ಇದು ಸಾಕ್ಷಿ ಯಕ್ಷಿ ವಿಚಾರಣೆ ಏನು ಬೇಕಾಗಿಲ್ಲ ಎಷ್ಟು ಅಧರ್ಮೇಣ ಕಾರ್ಯಾಣಿ ಮೋಹ ಆತ್ಮ ಕುರುತೆ ನೃಪಃ ಅಧರ್ಮದಿಂದ ರಾಜಕಾರ್ಯ ಅಂತ ತಿಳ್ಕೊಂಡು ತಪ್ಪು ಕೆಲಸವನ್ನು ಯಾರು ಮಾಡ್ತಾರೆಯೋ ಆದರೆ ಅಚಿರಾತ್ಮ ದುರಾತ್ಮಾನಂ ವಶೇ ಕುರುವಂತಿ ಶತ್ರವಹ ಶತ್ರುಗಳು ರಾಜ್ಯಕ್ಕೆ ಮುತ್ತಿಗೆ ಹಾಕ್ತಾರೆ ವೀಕ್ ಗೌರ್ನಮೆಂಟ್ ಸರ್ಕಾರ ಭದ್ರವಾಗಿಲ್ಲದೆ ಇದ್ದರೆ ತನ್ನ ಪ್ರಜೆಗಳನ್ನೇ ರಕ್ಷಿಸದೇ ಎನ್ನ ಅಕ್ಕಪಕ್ಕದ ನೆರೆಹೊರೆ ರಾಷ್ಟ್ರಗಳು ಇವೆಲ್ಲ ನಮ್ಮ ದೇಶಕ್ಕೆ ಹೇಗೆ ನೋವಾಗುತ್ತೆ ನೋಡಿ ಯಾವ ದೇಶದಲ್ಲಿ ಒಳಗಡೆ ಇಂಟರ್ನಲ್ ಅಂಡ್ರೆಸ್ಟ್ ಇರುತ್ತದೆಯೋ ಶತ್ರು ರಾಷ್ಟ್ರಗಳು ನಮ್ಮನ್ನು ಮುತ್ತಿಗೆ ಹಾಕಿಬಿಡ್ತಾರೆ ಆದ್ದರಿಂದ ತ್ರಾಹಿಮಾ ಮಧ್ಯ ರಾಜೇಂದ್ರ ನಮ್ಮನ್ನು ನೀವು ಕಾಪಾಡಬೇಕು ಅಕಾರ್ಯಾಣಾಮನಾರಂಭಾತಿ ಅನಾರಂಭಾತಿ ಕಾರ್ಯಾಣಾಂ ಅನುಪಾಲನಾತ್ ಪ್ರಜಾಸುಯೇ ಸುವೃತ್ತಾಸ್ತೆ ಸ್ವರ್ಗಮಾಯಾಂತಿ ಭೂಮಿಪಾಹ ಯಾವುದರಗಳು ಅಕಾರ್ಯದಲ್ಲಿ ಪ್ರವರ್ತಿಸುವುದಿಲ್ಲವೋ ಸ್ವಕಾರ್ಯವನ್ನು ಬಿಡುವುದಿಲ್ಲವೋ ಅಂಥವರು ಸ್ವರ್ಗವನ್ನು ಹೊಂದುತ್ತಾರೆ ಆದ್ದರಿಂದ ನೈವ ಯಜ್ಞೈಹಿ ನವಾದಾನೈಹಿ ನ ಗುರೋಹೋ ಉಪಸೇವಯ ಪ್ರಾಪ್ನುವಂತ ಯಥಾ ಧರ್ಮಂ ಯಥಾ ಕಾರ್ಯಾನುಪಾಲನಾತ್ ಯಜ್ಞದಿಂದ ದಾನದಿಂದ ಗುರು ಸೇವೆಯಿಂದ ಆಗದೇ ಇದ್ದ ಕೆಲಸವನ್ನು ಮನುಷ್ಯ ಕರ್ತವ್ಯ ಕರ್ಮ ಮಾಡುವುದರಿಂದ ಪಡೆಯಬಹುದು ಭಗವದ್ಗೀತೆ ಕರ್ಮಯೋಗವನ್ನು ಹೇಳಿದಂತಿದೆ ಡ್ಯೂಟಿ ನಿನ್ನ ಕರ್ತವ್ಯ ನೀ ಮಾಡು ಲೋಕಕ್ಷೇಮವಾಗುತ್ತೆ ಅದು ಬಿಟ್ಟು ಇನ್ನೊಂದು ಮಾಡುವುದಲ್ಲ ಅಸ್ಮಿನ್ನಿ ಸುನೀತೆ ದುರ್ನೀತೆ ಲಭತೆ ಕರ್ಮ ಜಂಫಲಂ ಒಳ್ಳೆಯ ಕೆಲಸ ಕೆಟ್ಟ ಕೆಲಸದ ಫಲ ಇಲ್ಲೇ ಕೊಟ್ಬಿಡ್ತಾನೆ ಭಗವಂತ ಕಲ್ಯಾಣಕಾರಿ ಕಲ್ಯಾಣಂ ಪಾಪಕಾರಿ ಚಪಾಪಕಂ ಒಳ್ಳೇದು ಮಾಡಿದವನು ಒಳ್ಳೆಯದು ಇನ್ನು ದ್ವಾಪರ ಯುಗದ ಕೊನೆಯದು ಕಲಿಯುಗದಲ್ಲಿ ಕೇಳುವುದೇ ಬೇಡ ಆದ್ದರಿಂದ ನೀನು ಹಳೆಯ ಕಥೆಗಳನ್ನು ಇತಿಹಾಸ ಪುರಾಣಗಳನ್ನೆಲ್ಲ ತಿಳಿದಬೇಕಾದಂಥ ದೊರೆಯಾದವನು ಅವನನ್ನು ನೀನು ದಂಡಿಸು ಅಂತ ಹೇಳಿದರೆ ಅದಕ್ಕೆ ದೊರೆ ವಿರಾಟ್ ರಾಜ ಹೇಳ್ತಾನೆ ಶ್ಲೋಕ ಓದುವುದಕ್ಕೆ ನಾಚಿಕೆ ಆಗುತ್ತೆ ಕೋರ್ಟ್ಗಳು ತಪ್ಪು ಮಾಡ್ತೇವೆ ಯಾವುದೂ ಪರ್ಫೆಕ್ಟ್ ಅಲ್ಲ ಪರಿಪೂರ್ಣವಲ್ಲ ವಿರಾಟ್ ರಾಜ ಹೇಳ್ತಾನೆ ಏ ಮಂಗಳಾಂಗಿ ನಿನಗೂ ಈ ಕೀಚಕನಿಗೂ ಮರೆಯಲ್ಲಿ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲದೆ ನಾನು ತೀರ್ಮಾನ ಕೊಡಲಾರೆ ಎಂಬುದಾಗಿ ಹೇಳ್ತೇನೆ